ಕಾರ್ಮಿಕ ಒಂದು ಕರ್ಮ ಅದರೊಳಗಿದೆ ಒಂದು ಮರ್ಮ ಕಾರ್ಮಿಕ ಜೀವನ ಒಂದು ಕರ್ಮ ಅದರೊಳಗಿದೆ ಒಂದು ಮರ್ಮ ಗಾಳಿ ಬರ್ಕೋ ಕುಂಟಿಲ್ ಮಾರ್ಗ ಬೇಗ ಸುರ್ತಿ ದುಡಿದ್ರೆ ಸ್ವರ್ಗ ಸಂಬಳ ಸಾಕಷ್ಟು ಬೋನಸ್ ಬೇಕಿತ್ತು ಇನ್ಸೆಂಟಿವ್ ಇಷ್ಟು ಅರಿಯಸಷ್ಟು ಕಾರ್ಮಿಕ ಜೀವನ ಒಂದು ಕರ್ಮ ಬೆನ್ನೆಲ್ನಲ್ಲಿ ಸೊಳ್ಳೆ ಕಾಟ ಮನೆಯಲ್ಲಿ ಸಿಗಣೆ ಕಾಟ ಬೇಡ ಬೇಡ ಇನ್ಕಮ್ ಟ್ಯಾಕ್ಸ್ನ ಕಾಟ ಕ್ಯಾಂಟೀನ್ ಉಂಟು ಯೂನಿಫಾರ್ಮ್ ಉಂಟು ಮೆಡಿಕಲ್ ಉಂಟು ಎಲ್ ಸಿ ಸಿ ಉಂಟು ಸೊಸೈಟಿ ಉಂಟು ಸಾಲ ಉಂಟು ಸೈಟ್ ಉಂಟು ಕ್ವಾರ್ಟರ್ಸ್ ಉಂಟು ಪಿ ಎಫ್ ಉಂಟು ಗ್ರಸಿಟಿ ಉಂಟು ಸತ್ರು ಉಂಟು ಇದ್ರು ಉಂಟು ಸುಖದಲ್ಲುಂಟು ದುಃಖದಲ್ಲುಂಟು ಎಲ್ಲುಂಟು ಇಂಥಾನುಂಟು ಕಾರ್ಮಿಕ ಜೀವನ ಒಂದು ಕರ್ಮ ಅವರಿಗಿದ ಒಂದು ಮರ್ಮ ಕಾರ್ಮಿಕ ಜೀವನ ಒಂದು ಕರ್ಮ ಹಕ್ಕಿಯಂತೆ ಗೂಡು ಬಿಟ್ಟು ಗೂಡು ಸೇರಿ ಹಕ್ಕಿಯಂತೆ ಗೂಡು ಬಿಟ್ಟು ಗೂಡು ಸೇರಿ ಆಗಲು ರಾತ್ರಿ ಪರಿವೆ ಬಿಟ್ಟು ರಾತ್ರಿ ಸೇರಿ ಕಾರ್ಮಿಕ ಜೀವನದ ಯಾಂತ್ರಿಕತೆ ಬದಕ್ನಲ್ಲಿ ತುಂಬಿದೆ ಮಾರ್ಮಿಕತೆ ಕಾರ್ಮಿಕ ಜೀವನದ ಯಾಂತ್ರಿಕತೆ ಬದುಕಿನಲ್ಲಿ ತುಂಬಿದೆ ಮಾರ್ಮಿಕತೆ